ಶ್ರೋತುರ್ದೇಹೇಂದ್ರಿಯಾತೀತಂ ವಸ್ವತ್ರತ್ವಂ ಬದೇರಿತು ಆ ಪರಮಾತ್ಮ ಅಥವಾ ಆ ಪರಬ್ರಹ್ಮ ಸ್ವರೂಪ ಎಂದೆಂದಿಗೂ ತನ್ನಷ್ಟಕ್ಕೆ ತಾನೇ ಆನಂದ ರೂಪದಿಂದ ಪೂರ್ಣಗೊಂಡು ಇರುವಂಥದ್ದು ಎಂದು ತತ್ಪದದಿಂದ ಹೇಳಿ ಆಮೇಲೆ ತತ್ ಅಂದ್ರೆ ಅದು ನೀನು ಆಗಿದೆಯೇ ಎಂದು ಈ ತತ್ವಮಸಿ ತ್ವಂತದಸಿ ಎಂಬುವ ಅರ್ಥ ತ್ವಂಪದ ಹೇಗೆ ಶ್ರೋತುರು ದೇಹೇಂದ್ರಿಯಾತೀತಂ ವಸ್ತುತ್ರತ್ವಂ ಪದೀತು ಈ ತತ್ವಮಸಿ ಮಹಾವಾಕ್ಯ ಕೇಳುವಂತಿರ್ತಾನಲ್ಲ ಗುರುಗಳಿಂದ ಆತನು ಶ್ರೋತುರು ದ್ರೇಹೇಂದ್ರಿಯಾತೀತಂ ವಸ್ತ್ರತ್ವಂ ಪದೇರಿತಂ ವಸ್ತ್ರತ್ವ ವಸ್ತ್ರತ್ವಂ ಪದೇರಿತಂ ಕೇಳುವವನ ದೇಹ ಇಂದ್ರಿಯ ಮನಸ್ಸು ಜಾಗೃತ ಸ್ವಪ್ನ ಸುಷುಪ್ತಿ ಈ ಮೂರು ಅವಸ್ಥೆಗಳನ್ನು ಮೀರಿ ಇರುವಂಥದ್ದು ಒಂದು ಅವನ ಅರೂಪ ಅನಾಮ ಸ್ವರೂಪವಿದೆ ಏಕತಾ ಗ್ರಾಹ್ಯತೆ ಸೀತಿ ತದೈಕ್ಯಮನುಭೂಯತಾಂ ಹೀಗೆ ಅಸಿಪದದಿಂದ ನೀನು ಅದಾಗಿದ್ದೀಯೇ ಇದ್ದೀಯೇ ಎಂಬುದು ಅಸಿ ಹೀಗೆ ಅಸಿಪದದಿಂದ ನೀನು ಅದಾಗಿದ್ದೀಯೆ ಅಂದರೆ ಆ ಎಂದೆಂದಿಗೂ ಯಾವತ್ತೂ ಒಂದೇ ನಮೂನಿ ಇರುವಂತಹ ವಸ್ತು ಏನಿದೆಯೋ ಅದೇ ನೀನು ಆಗಿದ್ದೀಯ ಅದರಿಂದ ನೀನು ಅದರ ಅಂಶ ನೀನು ಎಂದಾದ ಮೇಲೆ ಅದೇ ನೀನು ಅಂತ ಅರ್ಥ ಅಂಶ ಅಂಶಿ ಇವುಗಳಲ್ಲಿ ಭೀತಿ ಇರುವುದಿಲ್ಲ ತೆರೆ ಎಷ್ಟು ಸಣ್ಣದಾದರೂ ಅದು ಸಮುದ್ರವೇ ಚಿನ್ನದ ಆ ಆಭರಣ ಎಷ್ಟು ಸಣ್ಣದಿದ್ರೂ ಅದು ಚಿನ್ನವೇ ಹೀಗೆ ಯಾವದ್ರಿಂದ ಯಾವುದರ ಉತ್ಪತ್ತಿಯೋ ಅದು ಅದಾಗಿಯೇ ಇರುವುದು ಅದರ ಹೊರತಾಗಿ ಅದಕ್ಕೆ ಇನ್ನೊಂದು ಅಸ್ತಿತ್ವ ಇರುವುದಿಲ್ಲ ದ್ವಿತೀಯ ಕಾರಣಾಭಾವಾದ ಅನುಪನ್ನ ವಿಧಂಜಗತ್ತು ಕಾರಣದ ಸತ್ತೆ ಹೊರತಾಗಿ ಅದರಿಂದ ಆಗಿರ್ತಕ್ಕ ಕಾರ್ಯ ಪೃಥಕ್ ಉಳಿಯುವುದಿಲ್ಲ ಎಂದಾದರೆ ಕಾರಣವೇ ಇದೆ ಕಾರ್ಯ ಕಾರಣ ಸ್ವರೂಪದಿಂದ ನೋಡಿದ್ರೆ ಕಾರಣದ ಸಾಕ್ಷಾತ್ಕಾರ ನಾನು ನನ್ನ ಮೂಲ ಸ್ವರೂಪದ ಆ ಅರಿವಿನಿಂದ ಇದ್ಬಿಟ್ರೆ ಬ್ರಹ್ಮ ಆಗ್ಬಾರ್ದು ಹೀಗೆ ಜ್ಞಾನಿಗಳು ಜಗತ್ತನ್ನ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠ ಎಲ್ಲ ಬ್ರಹ್ಮರೂಪವಾಗಿ ನೋಡ್ತಾರೆ ಬಲ್ಲವರು ಚಿನ್ನದ ದಾಗಿನೆ ಅಂದ್ರೆ ಚಿನ್ನ ಅಂತ ನೋಡ್ತಾರೆ ಯದ್ವನ್ ಯದ್ವನ್ ಮೃಣ್ಮಯೋ ಘಟ ಒಂದು ಮಣ್ಣಿನ ಕೊಡ ಹ್ಯಾಂಗೆ ಮಣ್ಣಿನ ರೂಪವಾಗಿ ಇರುತ್ತದೆಯ ದೃಶ್ಯಮಾನೇ ಘಟೆ ಯದ್ವತ್ ಭಾತಿ ವೈ ಬಲಾತ್ ದೃಶ್ಯಮಾನೇ ಪ್ರಪಂಚೇಪಿ ಬ್ರಹ್ಮೈವಾ ಭಾತಿ ಭಾಸುರ ಮಣ್ಣಿನ ಕೊಡ ನೋಡುವಾಗ ಮಣ್ಣೇ ಕಾಣುತ್ತಲ್ಲ ಮೊದಲು ಮೊಟ್ಟ ಮೊದಲು ಕಾಣುವುದು ಮಣ್ಣು ಹಾಗೆಯೇ ದೃಶ್ಯಮಾನೇ ಪ್ರಪಂಚೇಪಿ ಬ್ರಹ್ಮೈವಾ ಭಾತಿ ಭಾಸುರ ನೋಡ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮವೇ ತುಂಬಿಕೊಂಡಿದ್ದಂಗೆ ಕಾಣುತ್ತೆ ವಿನಃ ಅದರ ಹೊರತಾಗಿ ಬೇರೆ ಒಂದು ಇದೆ ಎಂಬುವಂತಹ ಒಂದು ಅರಿವು ಉಂಟಾಗುತ್ತಿಲ್ಲ ಜ್ಞಾನಿಗಳಿಗೆ ಉಂಟಾಗುವುದಿಲ್ಲ ನಾಲ್ಕನೇ ಮಹಾವಾಕ್ಯ ಅಥರ್ವೇದ ಅಯಮಾತ್ಮ ಬ್ರಹ್ಮ ಈ ಆತ್ಮಸ್ವರೂಪವೇ ಬ್ರಹ್ಮವಾದದ್ದು ಮತ್ತು ಬ್ಯಾರೆ ಬ್ರಹ್ಮವಿಲ್ಲ ಎಂಬುವಂಥದ್ದು ಈ ವಾಕ್ಯದ ಅರ್ಥ ಸ್ವಪ್ರಕಾಶ ಪರೋಕ್ಷತ್ವಂ ಅಯಮಿತ್ಯುಕ್ತೋ ಮತಂ ಅಹಂಕಾರಾದಿ ದೇಹಾಂತಂ ಪ್ರತ್ಯಗಾತ್ಮೇ ವಿಧೀಯತೆ ದೃಶ್ಯಮಾನಸ್ಯ ಸರ್ವಸ್ಯ ಜಗತಸ್ತತ್ವಮೀರ್ಯತೆ ಬ್ರಹ್ಮ ಶಬ್ದೇನ ತದ್ಬ್ರಹ್ಮ ಸ್ವಪ್ರಕಾಶಾತ್ಮರೂಪತ ಈ ಕಾಣುವಂಥ ಜಗತ್ತಿನ ತತ್ವ ಸಾರ ಸ್ವರೂಪ ಶುದ್ಧ ರೂಪ ಅಂದರೆ ಬ್ರಹ್ಮ ಸ್ವಪ್ರಕಾಶ ಪರೋಕ್ಷತ್ವ ಅಯಮಿತ್ಯುಕ್ತಿತೋ ಮತಂ ಅಯಂ ಆತ್ಮ ಬ್ರಹ್ಮ ಮೂರು ಪದಗಳಿದ್ದಾವೆ ತನ್ನ ಪ್ರಕಾಶಕ್ಕೆ ತನ್ನ ಅರಿವಿಗೆ ಒಂದಾಗಿ ಇರುವ ಅಪರೋಕ್ಷವಾಗಿ ಇರುವ ತನ್ನ ಪ್ರಕಾಶಕ್ಕೆ ಭಿನ್ನವಾಗಿ ಉಳಿದಿರುವ ತನ್ನ ಪ್ರಕಾಶವೇ ಆಗಿರುವ ಯಾವುದೋ ಅದೇ ಅಯಂ ಇವನು ಎಂದು ಹೇಳಿಸ್ಕೊಳ್ಳೋದು ಅಹಂಕಾರಾದಿ ದೇಹಾಂತಂ ಪ್ರತ್ಯಗಾತ್ಮಿ ತಿಗೀಯತೆ ಆತ್ಮ ಅಂದ್ರೆ ಅಹಂಕಾರಾದಿ ದೇಹಾಂತಂ ನಾನು ಎಂಬ ಅಹಂಕಾರ ಸಮೇತವಾಗಿ ದೇಹ ಕೂಡಿ ದೇಹ ಹಿಡಿಕೊಂಡು ಅಹಂಕಾರ ಸಮೇತವಾಗಿ ಎಲ್ಲದು ಅಹಂಕಾರದಿಂದ ದೇಹದವರೆಗಿನ ಎಲ್ಲ ಈ ಆಭಾಸ ಕಳೆದು ಉಳಿದು ಯಾವುದು ತನ್ನ ಪ್ರಕಾಶದಿಂದಲೇ ಬೆಳಗುತ್ತಿರುತ್ತದೆಯೋ ಅದೇ ಪ್ರತ್ಯೇಕ ಸ್ವರೂಪ ಅಲ್ಲಿ ದೇಹದ ಆಕಾರವಿಲ್ಲ ನಾನೆಂಬ ಅಹಂಕಾರ ಇಲ್ಲ ಎಲ್ಲದೂ ಅಳದು ಹೋದ ಮೇಲೆ ಆಕಾರ ಅಳದು ಹೋದ ಮೇಲೆ ದಾಗಿನೆ ಅಂದ್ರೆ ಬರೀ ಚಿನ್ನದ ಗಟ್ಟಿಯೇ ಸರಿ ಹಾಗೆ ಇದು ಒಂದು ದಾಗಿನೆ ಇದ್ದಂಗೆ ದೇಹ ಅಹಂಕಾರ ಇಂದ್ರಿಯಗಳು ಮನಸ್ಸು ದಾಗಿನಿ ಆಕಾರ ಒಂದು ಅದರಲ್ಲಿ ಒಂದು ಕೆಲಸ ಚೆನ್ನಾಗಿ ಕಾಣುವಂತೆ ಒಂದು ಸೂಕ್ಷ್ಮ ಕೆಲಸ ನಡೆದಿರ್ತದೆ ಅಲ್ಲ ಹಾಗೆಯೇ ದೇಹ ಅಂದ್ರೆ ಆಕಾರ ಇಂದ್ರಿಯಗಳು ಅಂದ್ರೆ ಅದರಲ್ಲಿ ಸಣ್ಣ ಮಾಡಿರುವ ಆ ಕಸುಬಿನ ಕೆಲಸ ಒಟ್ಟು ಅಳಸ್ಬಿಟ್ರೆ ಒಂದು ಚಿನ್ನದ ಗಟ್ಟಿ ಒಂದು ಸುವರ್ಣ ಇದ್ದಂತೆ ಇಲ್ಲಿ ಆನಂದಘನ ಪರಬ್ರಹ್ಮ ಒಂದೇ ಇರುತ್ತೆ ಬ್ರಹ್ಮ ಶಬ್ದೇನ ತದ್ಬ್ರಹ್ಮ ಸ್ವಪ್ರಕಾಶಾತ್ಮ ರೂಪಕಂ ದೃಶ್ಯಮಾನಸ್ಯ ಸರ್ವಸ್ಯ ಜಗತಸ್ತತ್ವಮೀರಿಯತೆ ಬ್ರಹ್ಮ ಶಬ್ದೇನ ಕಂಡುಬರುವ ಈ ಚರಾಚರ ವಿಶ್ವದ ತತ್ವ ಅಂದ್ರೆ ಸಾರವಾದ ಶುದ್ಧ ರೂಪ ಅಂದ್ರೆ ಬ್ರಹ್ಮ ಈ ಎರಡು ಉಪನಿಷತ್ತುಗಳ ಮೊದಲು ರಾಮ ರಹಸ್ಯ ಎಂಬುವಂಥದ್ದು ಇನ್ನೊಂದು ಉಪನಿಷತ್ತು ಈ ಮೂರು ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು ಬ್ರಹ್ಮರೂಪದಿಂದ ಎಲ್ಲಾ ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟವು ರಾಮ್ ಎಂಬ ಶಬ್ದದ ದೃಷ್ಟಿ ಇಟ್ಟುಕೊಂಡು ನಾವು ವಿಚಾರ ಮಾಡುವಲ್ಲಿ ಈ ಮೂರು ಉಪನಿಷತ್ತುಗಳು ರಾಮನಿಗೆ ಸಂಬಂಧಪಟ್ಟ ರಾಮ ರಹಸ್ಯದ ಕೊನೆಯ ಭಾಗದಲ್ಲಿ ಇರುವ ರಾಮ ಎಂಬ ಶಬ್ದದ ರಾಮ ಈ ಮಂತ್ರದ ಅರ್ಥ ಏನು ಎಂಬುದನ್ನು ನಾವು ನೋಡಾಗಿದೆ ರಾಮ ರಹಸ್ಯದ ಪ್ರಾರಂಭದಲ್ಲಿ ಸನಕಾದ್ಯ ಯೋಗಿವರ್ಯ ಅನ್ನೇಚ ಋಷಯಸ್ತಥ ಪ್ರಹ್ಲಾದಾದ್ಯ ವಿಷ್ಣು ಭಕ್ತ ಹನುಮಂತಂ ಅಥ ಭಗವನ್ ಹೀಗಿದೆ ಇದರಿಂದಲೇ ಪ್ರಾರಂಭ ಶನಕಾದಿಗಳು ಮತ್ತು ಬ್ಯಾರೆ ಜ್ಞಾನಿಗಳು ಋಷಿಗಳು ಪ್ರಹ್ಲಾದಾದಿ ವಿಷ್ಣು ಭಕ್ತರು ಹನುಮಂತನ ಸಮೀಪ ಬಂದು ಆ ಧ್ರುವನ್ ಪುತ್ರ ವಾಯುಪುತ್ರ ಮಹಾಬಾಹೋ ಕಿಂ ತತ್ವಂ ಬ್ರಹ್ಮವಾದಿನಾಂ ಪುರಾಣೇ ಪುರಾಣೇಷ್ವಷ್ಟಾದಶಸು ಸ್ಮೃತಿಷು ಅಷ್ಟಾದಶಸ್ವಪಿ ಅಪ ಆಂಜನೇಯ ವಾಯುಪುತ್ರ ಮಹಾಬಾಹು ನೀನು ಬಲ ವೀರ್ಯ ಬ್ರಹ್ಮಚರ್ಯ ಜ್ಞಾನ ವೈರಾಗ್ಯ ಗುರುಭಕ್ತಿ ಗುರು ಸೇವೆ ಅಂತೂ ಒಟ್ಟು ಎಲ್ಲ ವಿಧದಿಂದಲೂ ನೀನು ಒಂದು ಆದರ್ಶನು ಪರಮಾರ್ಥದ ಒಂದು ಆದರ್ಶ ವ್ಯಕ್ತಿ ವಿದ್ವಾಂಸನು ಹೌದು ಮತ್ತು ಅಷ್ಟೇ ಅಲ್ಲ ನೂರ ಎಂಟು ಉಪನಿಷತ್ತುಗಳನ್ನು ರಾಮದೇವರ ಮುಖಾರವಿಂದದಿಂದ ತಿಳ್ಕೊಂಡವ ಹಿಂಗಿರೋದ್ರಿಂದ ಕಿಂ ತತ್ವಂ ಬ್ರಹ್ಮವಾದಿನ ಬ್ರಹ್ಮವಾದಿಗಳ ಮುಖ್ಯ ಗುರಿಯಾಗಿತ್ತು ಹದಿನೆಂಟು ಪುರಾಣ ಹದಿನೆಂಟು ಸ್ಮೃತಿಗಳಲ್ಲಿ ಯಾವ ಒಂದನ್ನು ಗುರಿ ಇಟ್ಟು ಹೇಳಿದು ಅಂಥ ಬ್ರಹ್ಮವಾದಿಗಳಿಗೆ ಇಷ್ಟವಾದ ತತ್ವ ಯಾವುದು ಚತುರ್ವೇದೇಶು ಶಾಸ್ತ್ರು ವಿದ್ಯಾ ಸ್ವಾಧ್ಯಾತ್ಮಿಕೇಪಿ ಚ ಸರ್ವೇಷು ವಿದ್ಯಾದಾನೇಷು ವಿಘ್ನ ಸೂರ್ಯ ಸೂರ್ಯೇಶ ಶಕ್ತಿಷು ಏತೇಷು ಮಧ್ಯೆ ಕಿಂ ತತ್ವ ಕಥಯತ್ವ ಮಹಾಬಲ ನಾಲ್ಕು ವೇದಗಳಲ್ಲಿಯೂ ಆರು ಶಾಸ್ತ್ರಗಳಲ್ಲಿಯೂ ಅಧ್ಯಾತ್ಮ ಪ್ರಧಾನವಾಗಿರುವಂಥ ಗ್ರಂಥಗಳಲ್ಲಿಯೂ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಅನೇಕ ವಿದ್ಯೆಗಳಲ್ಲಿಯೂ ಎಲ್ಲ ವಿದ್ಯೆಗಳ ದಾನದಲ್ಲಿಯೂ ಗಣಪತಿ ಸೂರ್ಯ ಈಶಾ ಶಕ್ತಿ ಮುಂತಾದವುಗಳಲ್ಲಿಯೂ ಇದ್ದ ಯಾವ ಒಂದು ಸತ್ಯ ತತ್ವವಿದೆ ಅದನ್ನ ನಮಗೂ ಸುಖ ಹೇಳುವ ನಾವು ನಿನ್ನನ್ನು ಆಶ್ರಯಿಸಿ ಇಲ್ಲಿವರೆಗೆ ಬಂದಿದ್ದೀವಿ ಕೇಳ್ಕೊಳ್ಬೇಕು ನೀನ್ ಹೇಳುವೆ ಅಂತ ಹೀಗಿರೋದ್ರಿಂದ ಹೇ ಮಹಾಬಾಹು ಅಷ್ಟು ನಮಗೆ ತಿಳಿಸಿ ಹೇಳಿದೆಯಾ ಆಗ ಶೃಣಧ್ವಂ ಅಮಕೀಂ ವಾಚಂ ಭವಬಂಧ ವಿನಾಶಿನಿ ಒಳ್ಳೆಯದು ಏನಿರಲಿಲ್ಲ ಭವಬಂಧವನ್ನು ನಷ್ಟಪಡಿಸುವ ನನ್ನ ವಾಣಿಯನ್ನು ಕೇಳಿ ಏತೇಷು ಚೈವ ಸರ್ವೇಷು ತತ್ವಂಚ ಬ್ರಹ್ಮತಾರಕಂ ಈ ಎಲ್ಲ ನೀವು ಎಷ್ಟು ಕೇಳಿದ್ರೋ ಎಷ್ಟು ಇದೆಯೋ ಕೇಳೋದು ಮತ್ತು ಮತ್ತು ಜಗತ್ನಲ್ಲಿ ಎಷ್ಟೆಂದು ತೋರ್ಕೊಳ್ಳುವುದೋ ಅದೃಶ್ಯ ಜಗತ್ನಲ್ಲಿ ಎಷ್ಟೆಂದು ಒಳಪಟ್ಟಿರೋದೋ ಏತೇಶು ಚೈವ ಸರ್ವೇಶು ಈ ಎಲ್ಲದರಲ್ಲಿಯೂ ತತ್ವಂ ತತ್ವವಾಗಿರುವಂಥ ತಾರಕ ಬ್ರಹ್ಮ ಯಾವುದು ಅಂದರೆ ನಾನು ತಿಳ್ಕೊಂಡದ್ದು ಹೇಳ್ತೇನೆ ರಾಮ ಏವ ಪರಂ ಬ್ರಹ್ಮ ರಾಮ ಏವ ಪರಂ ತಪಃ ರಾಮ ಏವ ಪರಂ ತತ್ವ ಶ್ರೀರಾಮೋ ಬ್ರಹ್ಮ ತಾರಕಂ ರಾಮ ಏವ ಪರಬ್ರಹ್ಮ ಆ ಬ್ರಹ್ಮ ಅಂದರೆ ರಾಮ ರಾಮ ಅಂದರೆ ರಾಮೋನ ಮಾನುಷೋ ರೂಪ ರಾಮ ಅಂದರೆ ಕೇವಲ ಒಬ್ಬ ಮನುಷ್ಯ ಮನುಷ್ಯನ ಮಗ ಅಂತ ಅರ್ಥವಲ್ಲ ರಾಮ ಏವ ಪರಂ ತತ್ವಂ ಈ ರಾಮನೇ ಪರಂ ತತ್ವ ಶ್ರೇಷ್ಠ ತತ್ವ శ్రీరామో బ్రహ్మతారకం రామ ఏవ పరం బ్రహ్మం రామ ఏవ పరం తప రామనే పరబ్రహ్మ రామనే పరం తప ಆಲೋಚನಾಖ್ಯಂತಪ ಆತ್ಮವಿಚಾರ ರೂಪವಾ ಆತ್ಮವಿಚಾರ ರೂಪವಾಗಿರುವಂಥ ಆತ್ಮಜ್ಞಾನ ಪ್ರಾಪ್ತಿಗಾಗಿ ಇರುವ ಅಧ್ಯಾತ್ಮ ಶ್ರವಣ ರೂಪವಾದದ್ದು ಅಧ್ಯಾತ್ಮ ಮನರೂಪವಾದದ್ದು ರೂಪವಾದದ್ದು ಆತ್ಮ ವಿಚಾರಣೆಯ ರೂಪವಾದದ್ದು ಯಾವ ತಪವೋ ಆ ತಪವೂ ಕೂಡ ಕೋಹಂ ಕಥಮಿದಂ ಜಾತಂ ಕೋವಾಗರ್ತಾಸ್ಯ ಕರ್ತಾಸ್ಯ ಉಚ್ಯತೆ ನಾನು ಯಾರು ಇದು ಹೆಂಗಾಯ್ತು ಇದರ ಉತ್ಪತ್ತಿ ಮಾಡ್ತಕ್ಕವನು ಯಾವನು ಆತನ ನನ್ನ ನನ್ನ ಆಯ್ಕೆ ಹೇಗಾಗುವುದು ಈ ಸಂಸಾರ ನಿವೃತ್ತಿ ಹೇಗೆ ಆಗುವುದು ಎಂಬುದನ್ನ ವಿಚಾರಿಸುವಂಥದ್ದೇ ತಪಸ್ಸು ಇದೇ ದೊಡ್ಡ ತಪಸ್ಸು ಯಸ್ಯ ಜ್ಞಾನಮಯಂ ತಪಃ ದೇವರ ತಪಸ್ಸು ಕೂಡ ಇದೆ ಆತ್ಮನಿಷ್ಠೆ ತಪಸ್ಸು ಆ ಆತ್ಮನಿಷ್ಠೆಯು ಆತ್ಮನಿಷ್ಠೆಯಿಂದ ಲಭ್ಯವಾದ ಆ ಬ್ರಹ್ಮವು ಆ ಪರತತ್ವವು ರಾಮ ಏವ ಪರಂ ತತ್ವ ಆ ಬ್ರಹ್ಮ ತಾರಕ ಬ್ರಹ್ಮವೂ ಕೂಡ ಶ್ರೀರಾಮನೇ ಗರ್ಭ जन्म जरा मरण संसार भयात संतार संतार गर्भ जन्म जरा मृत्यु भयात संतारयती तारकम गर्भा गर्भवासा जन्मा आमेले ಆಮೇಲೆ ಅಸ್ತಿ ಜಾಯತೆ ವರ್ಧತೆ ವಿಪರ್ಣಿಮತೆ ಅಪಕ್ಷೀಯತೆ ನಶ್ಯತಿ ಅಸ್ತಿ ಜಾಯತೆ ವರ್ಧತೆ ವಿಪರ್ಣಮತೆ ಅಪಕ್ಷೀಯತೆ ನಶ್ಯತಿ ಹಿಂಗೆ ಷಡ್ಭಾವ ವಿಕಾರ ಇವುಗಳಿಂದ ಬಿಡಿಸುವಂಥದ್ದು ಗರ್ಭದಿಂದ ಬಿಡಿಸುವಂಥದ್ದು ಅಂದರೆ ಮತ್ತು ಜನ್ಮಕ್ಕೆ ಹಾಕದೇ ಇರುವಂಥದ್ದು ಜನ್ಮದಿಂದ ಬಿಡಿಸುವಂಥದ್ದು ಅಂದರೆ ಜನ್ಮಕ್ಕೆ ಕಾರಣವಾಗಿರುವಂತಹ ವಾಸನೆಯಿಂದ ಬಿಡಿಸುವಂಥದ್ದು ಮರಣದಿಂದ ಬಿಡಿಸುವಂಥದ್ದು ಅಂದರೆ ಮರಣಂ ಅತ್ಯಂತ ವಿಸ್ಮೃತಿ ಆತ್ಮವಿಸ್ಮೃತಿಯಿಂದ ಬಿಡಿಸುವಂಥದ್ದು ಅಜ್ಞಾನದಿಂದ ಬಿಡಿಸುವಂಥದ್ದು ಹೀಗೆ ಇವುಗಳಿಂದ ಆಗಿರುವಂತಹ ಈ ಸಂಸಾರದಿಂದ ಬಿಡಿಸುವಂಥದ್ದು ಅಂದರೆ ದೃಶ್ಯ ನಾಮರೂಪದಿಂದ ಬಿಡಿಸುವಂಥದ್ದು ಅದು ತಾರಕ ಹೀಗೆ ಈ ಆತ್ಮವಿಸ್ಮೃತಿಗೆ ಕಾರಣವಾಗಿರುವಂತಹ ಎಲ್ಲ ಈ ಪರಂಪರೆಯಿಂದ ಬಿಡಿಸಿ ಭವಸಮುದ್ರದ ಪಡ ಪರ ದಡವನ್ನು ಕಾಣಿಸಿ ಆತ್ಮಸ್ವರೂಪದಲ್ಲಿ ಬೆರೆಸಿ ಬ್ರಹ್ಮ ಮಾಡುವಂಥ ಆ ತಾರಕ ರೂಪ ಬ್ರಹ್ಮ ಶ್ರೀರಾಮನೇ ಸರಿ ಹೀಗೆ ರಾಮನು ಯಾರು ಎಂಬ ಪ್ರಶ್ನಕ್ಕೆ ಉಪನಿಷತ್ತಿನ ದೃಷ್ಟಿ ಹೇಗಿದೆ ಎಂಬುದನ್ನು ನಾವು ಈಗ ನೋಡ್ತಾ ಇದ್ದೀವಿ ಅದರಲ್ಲಿ ರಾಮ ರಹಸ್ಯ ಎಂಬ ಉಪನಿಷತ್ತಿನ ಮೊದಲನೇ ಪ್ರಾರಂಭ ಏನು ಅಂತ ಆಲೋಚನೆ ಮಾಡ್ತೀವಿ ಇದರಿಂದ ಏನಾಯಿತು ಶ್ರೀರಾಮ್ ಅಂದ್ರೆ ದಶರಥ ಪುತ್ರ ದಾಶರಥಿ ರಾಮ ಎನ್ನುವಂಥದ್ದು ಔಪಾಚಿಕ ದೃಷ್ಟಿಯಿಂದ ಇದ್ರೂ ಕೂಡ ಯಾವಾತನು ದಾಶರಥಿ ರಾಮನ ಅದನೋ ಆ ರಾಮನ ಮೂಲ ಸ್ವರೂಪ ಯಾವಾತನು ಆದನೋ ಅವನು ಆಗುವ ಪೂರ್ವದಲ್ಲಿ ಏನಾಗಿದ್ನು ಅಂದರೆ ಬ್ರಹ್ಮರೂಪನಾಗಿದ್ದ ಜನಿಸಿದ್ಮೇ ಬ್ರಹ್ಮ ಬ್ರಹ್ಮಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡುವುದಕ್ಕಾಗಿ ಗುರು ರೂಪದಿಂದ ಜನಿಸಿದ ಬ್ರಹ್ಮಕ್ಕೆ ನಾಮರೂಪ ಅಂದ್ರೆ ಗುರು ಸ್ವರೂಪ ಹೀಗೆ ಗುರು ಸ್ವರೂಪವಾದದ್ರಿಂದಲೇ ಈ ಅಷ್ಟೋತ್ತರ ಶತೋಪನಿಷತ್ತುಗಳನ್ನ ಪ್ರಕಟಪಡಿಸಿ ಆಂಜನೇಯನ ಮೂಲಕವಾಗಿ ಜಗತ್ತಿನಲ್ಲಿ ಎಲ್ಲ ಬಿತ್ತರಿಸಿದನು ಆದ್ದರಿಂದ ಶ್ರೀರಾಮ ಗುರು ಆಂಜನೇಯನಿಗೆ ಶ್ರೀರಾಮನೇ ಗುರು ಆಂಜನೇಯನ ಅವತಾರ ಆಗಿರುವಂತಹ ಸಮರ್ಥರಿಗೂ ಶ್ರೀರಾಮನೇ ಗುರು ಹೀಗೆ ಸಮರ್ಥ ಸಂಪ್ರದಾಯ ಅಂದ್ರೆ ಗುರು ಸಂಪ್ರದಾಯ ಎಲ್ಲ ದೇವತೆಗಳಲ್ಲಿ ಗುರು ಭಾವನೆ ಇಟ್ಕೊಂಡು ನಡ್ಕೊಳ್ಬೇಕು ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಿಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂ ಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ತಾತ್ಪರ್ಯ ನಾರಾಯಣನಿಂದ ಆದಿ ನಾರಾಯಣನಿಂದ ಬಂದು ಇರುವ ಎಲ್ಲಾ ದೇವತೆಗಳಲ್ಲಿ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ವಂಶ ವಂಶಋಷುಭ್ಯೋ ಮಹದ್ಯೋ ನಮೋ ಗುರುಭ್ಯ ಬ್ರಹ್ಮವಿದ್ಯೆ ಸಂಪ್ರದಾಯ ನಡೆಸಿಕೊಂಡು ಬಂದವರು ಎಲ್ಲ ದೇವ ಋಷಿ ಮುನಿಗಳು ಗುರುಗಳೇ ಗುರು ಸಂಪ್ರದಾಯವೇ ಜಗತ್ತಿನಲ್ಲಿ ಆದಿನಾರಾಯಣಂ ವಿಷ್ಣು బ్రహ్మాణంచ వశిష్ఠకం శ్రీరామం మారుతిం వందే ರಾಮದಾಸಂ ಜಗತ್ಕುರು ಹೀಗೆ ಸಮರ್ಥ ಸಂಪ್ರದಾಯ ಕೂಡ ನಾರಾಯಣನಿಂದಲೇ ಪ್ರಾರಂಭ ಹೀಗೆ ಶ್ರೀರಾಮನು ಪರಬ್ರಹ್ಮವೇ ವೇದವೇದ್ಯನು ಉಪನಿಷದ್ ಗಮ್ಯ ಪರಬ್ರಹ್ಮವೇ ಶ್ರೀರಾಮ ಎಂಬುದು ಇದರಿಂದ ಸ್ಪಷ್ಟವಾದ ಈ ರಾಮರಹಸ್ಯ ಉಪನಿಷತ್ನಲ್ಲಿ ವಿಶೇಷವಾಗಿ ತಾರಕ ಬ್ರಹ್ಮಣೋ ರಾಮಚಂದ್ರಸ್ಯ ಮಂತ್ರಗ್ರಾಮವನ್ನು ಗೃಹೀತಿ ಎಂದು ಕೇಳ್ಕೊಂಡದ್ದಿದೆ ಕೇಳೋನು ಅಂಜನೇಯನೇ ಸನಕಾರಿ ಸನಕಾದಿ ಮುಂದೆ ಈ ಮಂತ್ರ ಗ್ರಾಮ ಅಂದ್ರೆ ಮಂತ್ರ ಸಮುದಾಯ ಶ್ರೀರಾಮನ ಮಂತ್ರ ಸಮುದಾಯ ಕೊನೆವರೆಗೂ ಈ ರಾಮ ರಹಸ್ಯೋಪನಿಷತ್ನಲ್ಲಿ ಇದೆ ಒಂದು ಮಂತ್ರದ ಅಂದರೆ ಎರಡನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದ ಕೊನೆಯವರೆಗೂ ಈ ರಾಮರಹಸ್ಯ ಉಪನಿಷತ್ತಿನಲ್ಲಿ ಮಂತ್ರಗಳ ವಿಚಾರ ಎಲ್ಲ ಮಾಡಲಾಗಿದೆ ದೇವತಾ ಋಷಿ ಛಂದಸ್ಸು ಕಲಾ ಕವಚ ಕೀಲಕ ಶಕ್ತಿ ಇದೆಲ್ಲ ಧ್ಯಾನ ಅಂಗನ್ಯಾಸ ಕರನ್ಯಾಸ ಎಲ್ಲ ಹೇಳಿದ್ದಾರೆ ಮುಂದೆ ಮೂರನೇ ಅಧ್ಯಾಯದಲ್ಲಿ ಆಂಜನೇಯ ಮಹಾಬಲವು ಪೂರ್ವೋಕ್ತ ಮಂತ್ರಾಣ ಪೂಜಾಪೀಠಂ ಅನುಬ್ರೂಹೀತಿ ಪೀಠದ ಕ್ರಮ ಪೀಠದ ಕ್ರಮ ಎಲ್ಲ ಮೂರನೇ ಅಧ್ಯಾಯದಲ್ಲಿ ಇದೆ ಅಂಗದೇವತ ಯಾವ ಯಾವ ಹ್ಯಾಂಗೆ ಹಂಗೆ ಎಂತಾನೆ ಅಂತ ಎಲ್ಲ ಅದರ ವಿವೇಚನ ಇದೆ ಮುಂದೆ ನಾಲ್ಕನೇ ಅಧ್ಯಾಯದಲ್ಲಿ ಪುರುಷರನ ವಿಧಿ ಹೇಗೆ ಪುರುಷರಣ ಮಾಡಬೇಕು ಎಂತಾನು ಅಂತ ಅದರ ವಿವರಣ ಹೇಳಿಕೊಟ್ಟಿದ್ದಾರೆ ಈ ನಾಲ್ಕನೇ ಅಧ್ಯಾಯದಲ್ಲಿ ಪುರಸ್ಕರಣ ಕ್ರಮ ಹೋಮ ತರ್ಪಣ ಹವನ ಈ ಕ್ರಮದಿಂದ ಎಲ್ಲ ಹೇಳ್ಕೊಟ್ಟ ಮೇಲೆ ಬ್ರಾಹ್ಮಣ ಭೋಜನ ಇದನ್ನೆಲ್ಲ ಹೇಳಿ ಮುಗಿಸಿದ ಮೇಲೆ ಜೀವನ್ಮುಕ್ತವೂ ಭವಿಷ್ಯತಿ ಈ ರಾಮಮಂತ್ರನ ಮಂತ್ರಗಳ ಅಥವಾ ಮಂತ್ರದ ಪೌರುಷ್ಟ್ಯದಿಂದ ಮನುಷ್ಯನು ಜೀವನ್ಮುಕ್ತನಾಗುವನು ಅಣಿಮಾದಿ ಅಣಿಮಾದಿಭಿರ್ ಭಜತ್ತೀನಂ ಯೂನಂ ವರವಧೂರಿವ ಅಧಿಕೇಶು ಕಾರ್ಯೇಶು ಮಹಾಪಾಪತ್ಸು ಸರ್ವದಾ ನೈವ ಯೋಜ್ಯೋ ರಾಮಮಂತ್ರ ಕೇವಲ ಮೋಕ್ಷಸಾಧಕ ಅಣಿಮಾದಿ ಸಿದ್ಧಿಗಳು ಉಂಟಾಗ್ತಾನೆ ಅಕ್ಷರ ಲಕ್ಷಕ್ಕೆ ದೇವತೆ ಅಭಿಮುಖವಾಗುತ್ತೆ ಮತ್ತು ಅಕ್ಷರ ಕೋಟಿಗೆ ಸಾಕ್ಷಾತ್ಕಾರ ಆಗ್ತದೆ ಎಂದು ಮಂತ್ರಶಾಸ್ತ್ರದ ಸಿದ್ಧಾಂತ ಆ ಮಂತ್ರದ ಪುರಸ್ಕರಣ ಯಥೋಕ್ತ ಆದರೆ ಅಣಿಮಾದಿ ಸಿದ್ಧಿಗಳು ಉಂಟಾಗ್ತಾನೆ ಅಣುವಾಗೋದು ಅಣುವಾಗಿ ವಿಚರಿಸೋದು ಎಲ್ಲಾದರೂ ಜಾರಿ ಹೋಗೋದು ಸೂಕ್ಷ್ಮ ಸಣ್ಣ ರಂಧ್ರದಿಂದ ಹೊರಬೀಳೋದು ಹಗುರಾಗೋದು ದೊಡ್ಡದು ಆಗೋದು ವಜ್ಜೆ ಆಗೋದು ಮನಸ್ಸಿನಲ್ಲಿ ಇಚ್ಛಿಸದನ್ನು ಪಡ್ಕೊಳ್ಳೋದು ಇಲ್ಲಿಂದ ಚಂದ್ರನಿಗೆ ಮುಟ್ಟಬೇಕು ಅಂತ ಹೇಳಿದ್ರು ಕೈ ದೊಡ್ಡ ಮಾಡಿ ಬಟ್ಟೆಯಿಂದ ಮುಟ್ಟಬಹುದು ರಾಟಾನ ಎಲ್ಲರನ್ನೂ ವಶದಲ್ಲಿ ಇಟ್ಕೊಳ್ಳೋದು ಎಲ್ಲರನ್ನು ಆಳುವುದು ಈಶತ್ವ ಹೀಗೆ ಅಷ್ಟಮಹಾಸಿದ್ಧಿಗಳು ಇದ್ದಾವೆ ದ್ರವ್ಯ ಮಂತ್ರ ಕ್ರಿಯಾಕಾಲ ಸಿದ್ಧಿದ ಸಾಧು ಸಿದ್ಧಿದ ಇವು ಸಿದ್ಧಿಗಳು ಏನೋ ಹೌದು ಹೌದು ಮಂತ್ರಗಳಿಂದ ಉಂಟಾಗೋದು ಇದು ಒಂದು ಲಾಭ ಎನ್ನುವುದು ನಿಜ ಪರಮಾತ್ಮ ಪದ ಪ್ರಾಪ್ತವು ಕೊಡುವಂತೆ ಕಾಶ್ಚನ ಈ ಸಿದ್ಧಿಗಳು ಪರಮಾತ್ಮ ಪದದ ಪ್ರಾಪ್ತಿಗಾಗಿ ಮಾತ್ರ ಯಾವ ಪ್ರಯೋಜನಕರವಾದವುಗಳಿಗೂ ಕೂಡ ಆದ್ದರಿಂದ ಆಂಜನೇಯ ಹೇಳ್ತಾನೆ ಹೌದು ವರವಧೂರಿವ ಪ್ರಾಯಕ್ಕೆ ಬಂದ ವರವನ್ನು ವರನನ್ನು ಹೇಗೆ ವಧು ಆಶ್ರಯಿಸೋಳು ಹಾಗೆಯೇ ಅಣಿಮಾದಿಗಳು ಆ ಮಂತ್ರಸಿದ್ಧನಿಗೆ ಆಶ್ರಯಿಸಿದರೂ ಕೂಡ ಐಹಿಕೇಶು ಚ ಕಾರ್ಯೇಶು ಈ ಐಹಿಕ ಕಾರ್ಯದಲ್ಲಿ ಅವುಗಳ ಉಪಯೋಗ ಆಗ್ತದೆ ಈ ಜೀವನದ ಮಟ್ಟಿಗೆ ಪ್ರಪಂಚದಲ್ಲಿ ಒಂದು ಅಘಟಿತ ಕಾರ್ಯ ತೋರಿಸಿ ಮನಸ್ಸನ್ನ ಸೆಳ್ಕೊಂಡು ಜಗತ್ತಿನಲ್ಲಿ ಒಂದು ಸಿದ್ಧ ಎಂದು ಮೆರೆಯುವುದಕ್ಕಾಗಿ ಸಾಕಷ್ಟು ಅದರ ಉಪಯೋಗವಾದರೂ ಕೂಡ ಪರಮಾತ್ಮ ಪದದ ಪ್ರಾಪ್ತಿ ಮಾತ್ರ ಈ ಸಿದ್ಧಿಗಳಿಂದ ಆಗುವುದಿಲ್ಲ ಸಿದ್ಧಿಗಳ ವಿಷಯ ಅಂದ್ರೆ ಪ್ರಪಂಚವೇ ಸರಿ ಅಂದ ಅಲೌಕಿಕ ಸಾಮರ್ಥ್ಯ ಮೋಕ್ಷ ಸಾಧಕನಾದವನು ಮೋಕ್ಷವೇ ಮುಖ್ಯ ಪುರುಷಾರ್ಥ ಅದರಿಂದ ನಿತ್ಯ ಸುಖದ ಪ್ರಾಪ್ತಿ ಆಗ್ತದೆ ಪರಮಾತ್ಮನ ಐಕ್ಯ ಒದಗುವುದು ಅದಕ್ಕಾಗಿಯೇ ಜನ್ಮ ಹೀಗಿರೋದ್ರಿಂದ ಮೋಕ್ಷವನ್ನು ಕೊಡತಕ್ಕ ಸಾಮರ್ಥ್ಯವುಳ್ಳ राम महामंत्र का उपयोग तुच्छ सिद्धिगे तुच्छ उपभोग उपभोग देहद सुख मत सौ सौजन्य सौभाग्य तात्पर्य देहद सुख ಮೋಕ್ಷ ಸುಖದ ಸಾಧನವಾಗಿರುವಂತಹ ಮಹಾಮಂತ್ರವನ್ನು ಉಪಯೋಗಿಸಕೂಡದು ಒಂದು ಬಿಲ್ಲಿ ಬಾಳುವ ಪದಾರ್ಥಕ್ಕಾಗಿ ಮಹಾ ಸಾಮ್ರಾಜ್ಯವನ್ನು ಧಾರೆ ಎರೆಯೋದೇ ಅಲ್ಲ ಐಹಿಕೆ ಸಮನ ಮಾಂ ಸ್ಮರೇದ್ ರಾಮ ಸೇವಕಂ ಏನಾದ್ರೂ ನಿಮಗೆ ಜೀವನ ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಏನಾದರೂ ನಷ್ಟ ಕಷ್ಟ ಆದರೆ ಆ ಮಹಾಮಂತ್ರದ ಉಪಯೋಗ ಮಾಡಿಕೊಳ್ಳದೆ ವಿನಿಯೋಗಿಸದೆ ನನ್ನನ್ನು ಸ್ಮರಿಸಿ ರಾಮ ಸೇವಕನಾದ ನನ್ನನ್ನು ನೀವು ಸ್ಮರಿಸಿದ್ರೆ ನಿಮ್ಮ ಏನು ತೊಡಕು ತೊಂದರೆ ಇದೆಯೋ ಅದನ್ನು ಪೂರ್ಣಪಡಿಸ್ತೇನೆ ನಷ್ಟಪಡಿಸ್ತೇನೆ ಯೋ ರಾಮಂ ಸಂಸ್ಮರೇನ್ ನಿತ್ಯಂ ಭಕ್ತ್ಯಾ ಮನುಪರಾಯಣ ತಸ್ಯಾಹಂ ಇಷ್ಟ ಸಂಸಿದ್ಧೈ ದೀಕ್ಷಿತೋಸ್ಮಿ ಮುನೀಶ್ವರ ಯಾವಾತನು ರಾಮನನ್ನು ನಿತ್ಯದಲ್ಲಿಯೂ ಭಕ್ತಿಯಿಂದ ಮಂತ್ರಪರಾಯಣನಾಗಿ ಸ್ಮರಿಸುವನೋ ಅವನು ಇಷ್ಟ ಸಾಧನೆ ಮಾಡುವುದಕ್ಕಾಗಿ ನಾನು ದೀಕ್ಷಿತ ಅಂತಲೇ ತಿಳ್ಕೊಳ್ಳಿ ಹೇಳುವವನು ಅಂಜನೇಯ ಅಂದ್ರೆ ಈಶ್ವರ ಶಿವ ಕೇಳುವರು ಮುನಿಗಳು ಯಾವಾತನ ಕುರಿತು ಹೇಳುವನು ಅವನು ರಾಮ ಪರಬ್ರಹ್ಮ ವಾಂಚಿತಾರ್ಥಂ ಪ್ರದಾಸ್ಯಾಮಿ ಭಕ್ತಾನಾಂ ರಾಘವಸ್ಯತು ಸರ್ವಥಾ ಜಾಗರೂಕೋಸ್ಮಿ ರಾಮ ಕಾತಿ ರಾಘವನ ಶ್ರೀರಾಮಚಂದ್ರನ ಭಕ್ತರ ವಾಂಛಿತಾರ್ಥವನ್ನು ಅವರ ವಾಂಛಿತಾರ್ಥವನ್ನು ಸಲ್ಲಿಸುವುದು ಇಚ್ಛಿತಾರ್ಥವನ್ನು ಪೂರ್ಣಪಡಿಸುವುದು ನನಗೆ ಅತಿ ಸ್ವಲ್ಪ ಅದಕ್ಕಾಗಿ ನಾನು ಯಾವಾಗಲೂ ಜಾಗರೂಕನಾಗಿದ್ದೇನೆ ರಾಮ ಕಾರ್ಯ ಧುರಂಧರನಾಗಿದ್ದೇನೆ ಹೀಗೆ ರಾಮ ರಹಸ್ಯದ ನಾಲ್ಕನೇ ಅಧ್ಯಾಯದಲ್ಲಿ ಆಂಜನೇಯನು ಹೇಳಿದ್ದುಂಟು ಇದು ಒಂದು ರಹಸ್ಯವಾದ ಮಾತು ಸ್ವಾರಸ್ಯವುಳ್ಳದ್ದು ಮುಂದೆ ರಾಮ ಪೂರ್ವತಾಪಿನಿ ಉಪನಿಷತ್ತು ಅದರ ವಿಚಾರ ನಾವು ನಾಳೆಗೆ ಮಾಡೋಣ ಯಾಕೆಂದ್ರೆ ಯಾವ ತೈಲಂ ತಾವದಾಖ್ಯಾನಂ ಅಂತ ಹೇಳ್ತಾರಲ್ಲ ರೀಲು ಆಗ್ತಾ ಬಂತು ಹೀಗೆ ಆಂಜನೇಯನ ಉಪದೇಶ ನಾವು ಕೇಳಿದ್ದೀವಿ ಪರತತ್ವದ ಗುರಿ ಹಿಡ್ಕೊಂಡು ಹೋಗೋದು ನಮ್ಮ ನಿತ್ಯ ಕ್ರಮ ಇರಬೇಕು ಜೀವನದ ಗುರಿ ಇರಬೇಕು ನಮ್ಮ ವಾಂಛಿತಾರ್ಥ ಇರಬೇಕು ನಶ್ವರವಾದ ಭೋಗಕ್ಕಾಗಿ ಬಾಯಿ ನೀಡಿ ಕರೆದು ಹಾಕಬಾರದು ಕಷ್ಟಕ್ಕೆ ಗುರಿ ಆಗಿ ಒಂದು ಕವಡಿಗಾಗಿ ಸಾಮ್ರಾಜ್ಯ ಕಳ್ಕೊಳ್ಬಾರ್ದು ಅಂಥ ಹೆಚ್ಚರು ನಿಮ್ಮಲ್ಲಿ ನೆಲೆಸಿರಲಿ ಆ ಶ್ರೀರಾಮನ ಕೃಪೆಯಿಂದ ಆಂಜನೇಯನ ಕೃಪೆಯಿಂದ ನಮ್ ಎಲ್ಲರಲ್ಲಿಯೂ ಆ ಆತ್ಮತತ್ವದ ಗುರಿ ನೆಲೆಸಿದ್ದು ವೈಷಯಿಕ ಭೋಗಗಳಲ್ಲಿ ಸಹಜಿಕವಾಗಿ ವೈರಾಗ್ಯ ಉಂಟಾಗಿ ಆತ್ಮ ತೃಪ್ತಿಯಿಂದ ಸಮಾಹಿತರಾಗಿ ಸಮಾಧಾನಗೊಂಡು ಚಿರಶಾಂತಿಯನ್ನು ಪಡೆದು ಕೃತಕೃತ್ಯರಾಗೋಣ ಇದೇ ಭಾಗ್ಯ ಪ್ರಾರಬ್ಧ ಕರ್ಮದಿಂದ ಭೋಗಗಳು ಉಂಟಾಗುವು ಅನುಕೂಲತೆ ಉಂಟಾಗುವುದು ಆದರೆ ಅದರಲ್ಲಿ ಜೀವನದ ಮಟ್ಟಿಗೆ ಅದರ ಉಪಯೋಗ ಇಟ್ಟುಕೊಂಡು ಅದರಿಂದ ಸಾಧಿಸುವಂತಹ ಮಹಲ್ಲಾಭ ಅಂದರೆ ಪರಮಾತ್ಮನ ಪ್ರಾಪ್ತಿ ಇದನ್ನ ನಾವು ಮರೆಯಕೂಡದು ಹೀಗೆ ರಾಮ ಶಬ್ದ ರಾಮನಾಮ ಇದಕ್ಕೆ ಗುರಿ ರಾಮ ಪ್ರಭುವಿನ ಸ್ವರೂಪ ಹೇಗಿರುವಂಥದ್ದು ಎಂಥದ್ದು ಎಂಬುದನ್ನು ನಾವು ಇಷ್ಟದವರಿಗೆ ನೋಡಿದ್ದೀವಿ ನಮ್ಮ ವಿಷಯ ರಾಮ ಮತ್ತು ರಾಮರಾಜ್ಯ ಇದೆ ಎಂದು ನಿಮಗೆ ಮೊದಲೇ ತಿಳಿಸಾಗಿದೆ ಹೀಗೆ ನಾಮ ನಾಮಿ ವಾಚ ವಾಚಕ ಪ್ರಾಪ್ಯ ಪ್ರಾಪಕ ಈ ದೃಷ್ಟಿಯಿಂದ ನಾವು ವಿಚಾರ ಮಾಡುತ್ತಾ ಇದ್ದೀವಿ ಪ್ರಣವಕ್ಕೆ ಗುರಿಯಾಗಿರುವಂತಹ ಪರಮಾತ್ಮನ ಶ್ರೀರಾಮನ ಸ್ವರೂಪ ಕೇವಲ ಪರಬ್ರಹ್ಮ ರೂಪವೇ ಮತ್ತು ಪ್ರಣವ ಅಂದರೆ ರಾಮನಾಮವೇ ಸರಿ ಎಂದು ನಾವು ಇಷ್ಟರವರೆಗೆ ತಿಳ್ಕೊಂಡಿದ್ದೀವಿ ಆ ಶ್ರದ್ಧೆ ನಮ್ಮಲ್ಲಿ ಬಲಿತು ಪರಮಾತ್ಮನ ಆ ಶ್ರೀರಾಮ ಪ್ರಭುವಿನ ಆಂಜನೇಯನ ಕೃಪೆಗೆ ನಾವು ಪಾತ್ರರಾಗಿ ಈ ಜನ್ಮದಲ್ಲಿ ಆತ್ಮಾನಂ ಜಾನಥ ಅಮೃತ ಆತ್ಮ ಆತ್ಮಸ್ವರೂಪವನ್ನು ತಿಳ್ಕೊಳ್ಳಿ ಇದೇ ಮೋಕ್ಷಕ್ಕೆ ಹಾದಿ ಆ ಅನಂತ ಆನಂದದ ಪ್ರಾಪ್ತಿ ನಿಮ್ಮೆಲ್ಲರಿಗೂ ಆಗಿ ಜನ್ಮ ಸಾರ್ಥಕ ಮಾಡಿಕೊಂಡು ನೀವೆಲ್ಲರೂ ಧನ್ಯರಾಗಿ ಓ